ಚಟ ಏಕೆ ತಮ್ಮ ಇದೆ ದಾರಿ ಚಟ ಬೇಗ ಬೇಡ ತಮ್ಮ ಇದೆ ಚಟುವಟಿಕೆಗೆ ದಾರಿ ಇದೆ ಚಟುವಟಿಕೆಗೆ ದಾರಿ ಗೆಳೆಯರು ಕಲಿತಿದರು ಅಂತ ಸಿಗ್ರೆ ಸೇದೋ ಕಲಿತೆ ಬೇಗ ಕಲಿತೀನಿ ಅಂತ ಭ್ರಾಂತಿ ಹೆಂಡ ಕುಡಿದೆ ಬೇಗ ದೊಡ್ಡೋ ಮಾಡ್ತೀನಂತ ಕುದುರೆ ರೇಸಿಗೆ ಕಟ್ಟದೆ ದುಡ್ಡು ಸಿಗ್ದೆ ಲದ್ದಿ ಸಿಕ್ತು ಹಿಗ್ಗ ಮುಗ್ಗ ಬಿದ್ದೆ ಚಟ ಕಲಿಸೋದು ಚಟದೋರಿಂದ ದೂರ ಸರಿ ನೀ ತಮ್ಮ ಇಲ್ದಿದ್ರೆ ನೀನು ಬೇಗ ಏತಿ ಚಟ್ಟ ಗತಿ